ಮಧುಸೂದನ ಮಧು ಎಂಬ ದೈತ್ಯನನ್ನು ನಾಶ ಮಾಡಿದವನು ದಾನವ ಸಾಧನ ದಾನವ ಸಾಧನ ದಾನವರನ್ನು ನಾಶ ಮಾಡಿದವನು ಅಥವಾ ದಾನ ಅಂದ್ರೆ ಮದರಸ ಆನೆಯ ಮದರಸಕ್ಕೆ ದಾನ ಅಂತ ಹೆಸರದ ಆ ದಾನವ ಅಂದ್ರೆ ಆ ಮದರಸವನ್ನ ವಾತಿ ಬಿಭರ್ತಿ ದಾನವ ಅಂದ್ರೆ ಆನೆ ಆ ಆನೆಯನ್ನ ನಾಶ ಮಾಡಿದವನು ಕೋಲೆಯ ಪೀಡ ಅಥವಾ ದಾನ ಅಂದ್ರೆ ಯಜ್ಞ ಅದರಲ್ಲಿ ಕೊಡುವ ವಸ ಅಂದ್ರ ಅಶ್ವಮೇಧ ಇದು ವಪ ಅದನ್ನ ಅದನ್ನ ಭೋಗ ಮಾಡುವವನೇ ಆಹುತಿ ಕೊಟ್ಟಾಗ ಯಜ್ಞದಲ್ಲಿ ಮಾಡುವ ಪಶುವಿನ ವಪ ವಸವನ್ನು ಸ್ವೀಕಾರ ಮಾಡುವವನೇ ಅಥವಾ ದ ದಾನಶೀಲರಾದ ಸಜ್ಜನರ ಸಜ್ಜನರ ಸಜ್ಜನರಿಗೆ ಅನವಸಾಧನ ಅವರಿಗೆ ನಾಶ ಕೈ ಬಿಡುವುದಿಲ್ಲ ನೀನು ದ ಅನವಸಾಧನ ಕೊಟ್ಟವರನ್ನು ಕೈ ಬಿಡದವನೇ ಅವರಿಗೆ ನಾಶ ಮಾಡದವನೇ ಅಥವಾ ದ ಸಜ್ಜನರ ಅನವ ನವ ಹೊಸದು ಅನವ ಪ್ರಾಚೀನವಾದ ಏನು ಸಾಧ ಕ್ಲೇಶ ಆದ ಅದನ್ನು ನಯತಿ ಅಪನಯನ ಮಾಡುವವನೇ ದ ಕೊಟ್ಟವರ ಅನವ ಹಳೆಯ ಸಾದ ಕಷ್ಟವನ್ನು ನ ಕಳೆಯುವವನೇ ದೈವತಮೋದನ ದೇವತೆಗಳನ್ನು ಸಂತೋಷಪಡಿಸುವವನೇ ಅಥವಾ ದೈವ ವಿಷ್ಣು ಭಕ್ತರ ತಮ ಅಜ್ಞಾನವನ್ನು ಅದನ ನಾಶ ಮಾಡುವವನೇ ದೈವತಮ ಭಾರೀ ಉತ್ಕೃಷ್ಟವಾದ ದೈವವುಳ್ಳ ಉದ ನದಿಗಳ ನೀರನ್ನು ನಯತಿ ಹರಿಸುವವನೇ ಇವನ ಪ್ರೇರಣೆಯಿಂದಲೇ ಪ್ರಾಚ್ಯ ಎಂದಂತೆ ಪ್ರತೀಚ್ಯ ಎಂದಂತೆ ಅದಕ್ಕೂ ಒಂದು ಅದೃಷ್ಟ ಬೇಕಲ್ಲ ಇಲ್ಲಾಂದ್ರೆ ನಿಂತು ಬಿಡ್ತಾವು ಕೆಲವು ನದಿ ಹರಿಯಂಗಿಲ್ಲ ಅಂದ್ರೆ ಅವಕ್ಕೆ ಅದೃಷ್ಟ ಇಲ್ಲ ಅಂತ ಅರ್ಥ ದೈವತಮ ಭಾರಿ ಅದೃಷ್ಟ ಇರುವ ಉದ ನೀರುಗಳನ್ನ ಹರಿಸುವವನೇ ಅಥವಾ ಉದನಃ ಅನಚೇಷ್ಟಾಯಾಂ ಉದನಃ ಭಾರಿ ದೈವತಮ ಸರ್ವೋತ್ಕೃಷ್ಟನೇ ಉದನ ಭಾರೀ ಚೇಷ್ಟೆಯನ್ನು ಮಾಡಿಸುವವನೇ ವೇದಿತ ಪಾದ ನಿನ್ನ ಪಾದದ ಬಗ್ಗೆ ಎಲ್ಲರಿಗೂ ತಿಳುವಳಿಕೆಯನ್ನು ಕೊಟ್ಟವನೇ ವೇದವೇದ್ಯವಾದ ಪಾದವುಳ್ಳವನೇ ಅಥವಾ ವೇದಿತ ವೇದಾಹ ಸಂಜಾತಃ ಅಸ್ಯ ಪ್ರತಿಪಾದ್ಯತಾ ಸಂಬಂಧೇನ ವೇದಗಳುಳ್ಳ ಪಾದವುಳ್ಳವನೇ ವೇದ ಪ್ರತಿಪಾದ್ಯನೇ